ಅಳಿಯ ನನ್ನಳಿಯ ನೀನ್ ಯಾವಾಗ ಬಂದೆ ನನ್ನಳಿಯ ಅಳಿಯ ಅಳಿಯ ನನ್ನಳಿಯ ನೀನ್ ಯಾವಾಗ ಬಂದೆ ನನ್ನಳಿಯ ನನ್ನಳಿಯ ಸೋದರಳಿಯ ಯಾವಾಗ ಬಂದೆ ನನ್ನಳಿಯ ನನ್ನಳಿಯ ಸೋದರಿ ಯಾವಾಗ ಬಂದೆ ನನ್ನಳಿಯ ಕೂಟ್ರಲ್ಲಿ ಬಂದ್ಯ ನನ್ನಳಿಯ ನೀ ಬಂದ್ಯಾ ಬಂದ್ಯ ನನ್ನಳಿಯ ಕೂದಲಿ ಬಂದ್ಯ ನನ್ನಳಿಯ ನೀ ಕಾಡಲ್ಲಿ ಬಂದ್ಯ ನನ್ನಳಿಯ ಕೋಟ್ರಲ್ಲಿಲ್ಲ ಕಾಡ್ನಲ್ಲಿಲ್ಲ ಕಾಡ್ನಲ್ಲಿಲ್ಲ ಕೋಟ್ರಲ್ಲಿಲ್ಲ ಕೂಟ್ರಲ್ಲಿಲ್ಲ ಕಾಡ್ನಲ್ಲಿಲ್ಲ ಕಾಡ್ನಲ್ಲಿಲ್ಲ ಕೂಟ್ರಲ್ಲಿಲ್ಲ ನಡ್ಕೊಂಡ್ ಬಂದೆ ಕಾಣತ್ತೆ ನಡ್ಕೊಂಡ್ ಬಂದೆ ಕಾಣತ್ತೆ ಅತ್ತೆ ಅತ್ತೆ ನನ್ನ ನನ್ನತ್ತೆ ನನ್ನ ದಡ್ಡ ಅಂತಾರದ್ದೆ ಅತ್ತೆ ಅತ್ತೆ ನನ್ನತ್ತೆ ದಡ್ಡ ನನ್ನ ದಡ್ಡ ಅಂತಾರತ್ತೆ ನಾ ಕಮ್ಮಿ ಹೇಳತ್ತೆ ನಾ ಕಮ್ಮಿ ಹೇಳತ್ತೆ ತಣ್ಣೀರ್ ಬೇಕೋ ನನ್ನಯ್ಯ ನಿನ್ ಬಿಸ್ನೀರ್ ಬೇಕೋ ನನ್ನಳಿಯ ತಣ್ಣೀರ್ ಬೇಕೋ ನನ್ನಳಿಯ ನಿನ್ ಬಿಸ್ನೀರ್ ಬೇಕೋ ನನ್ನ ಕನ್ನಡಿಯ ಕಣ್ಣೀರ್ ಬೇಡ ಬಿಸ್ನೀರ್ ಬೇಡ ಬಿಸ್ನೀರ್ ಬೇಡ ಕಣ್ಣೀರ್ ಬೇಡ ಗಂಜಲ ಇದ್ರೆ ಉಯ್ಯತ್ತೆ ಗಂಜಲ ಇದ್ರೆ ಉಯ್ಯತ್ತೆ ಅಳೆಯ ಅಳೆಯ ನನ್ನಳೆಯ ನೀ ಯಾವಾಗ ಬಂದೆ ದೊಡ್ಡ ಮಗಳು ಬೇಕೋ ಚಿಕ್ಕ ದೊಡ್ ಮಗಳು ಬೇಕೋ ನನ್ನಳಿಯ ನಿಂಗ್ ಚಿಕ್ಕ ಮಗಳು ಬೇಕೋ ನನ್ನಳಿಯ ದೊಡ್ ಮಗಳು ಬೇಕೋ ನನ್ನಳಿಯ ನಿನ್ ಚಿಕ್ಕ ಮಗಳು ಬೇಕೋ ನನ್ನಳಿಯ ದೊಡ್ ಮಗಳು ಬೇಡ ಚಿಕ್ಕ ಮಗಳು ಬೇಡ ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ ನೀನೇ ಬೇಕೋ ಕಾಣತ್ತೆ ನೀನೇ ಬೇಕು ಕಾಣುತ್ತೆ ಅಳಿಯ ಅಳಿಯ ನನ್ನಳಿಯ ಮೆಟ್ನ ಹೊಡಿತಿ ನನ್ನಳಿಯ ತಪ್ಪಾಯ್ ತಪ್ಪಾಯ್ ತನ್ನತ್ತೆ ನಾನ್ ತೆಪ್ನೂರ್ಗ್ ಹೋಗಿ ನಾನ್ ತೆಪ್ನೂರ್ ಹೋಗ್ತಿ ನನ್ನತ್ತೆ ನಾನು ತೆಪ್ನೂರ್ಗ್ ಹೋಗ್ತಿ ನನ್ನತ್ತೆ ನಾನ್ ತೆಪ್ನೂರ್ ಹೋಗ್ತಿ ನನ್ನತ್ತೆ